ಕೃತ್ಯ नरञ्चैव नरोत्तमं देवीं ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಧರ್ಮರಾಜನಿಗೆ ವಿಶೇಷವಾಗಿ ರಾಜನೀತಿಗಳನ್ನು ಉಪದೇಶ ಮಾಡುವ ಭಾಗ ಇದು ಅನುಶಾಸನ ಪರ್ವ ಇದರಲ್ಲಿ ಬ್ರಾಹ್ಮಣರ ದೊಡ್ಡತನ ಯಾವುದು ಕ್ಷತ್ರಿಯರ ದೊಡ್ಡತನ ಯಾವುದು ಬ್ರಾಹ್ಮಣ ಇಲ್ಲದಿದ್ದರೆ ಏನಾಗುತ್ತೆ ಶಕಾಯ ಕಾಂಬೋಜಾಹ ತಾಸ್ತಾ ಕ್ಷತ್ರಿಯ ಜಾತೆಯ ವೃಷಳತ್ವಂ ಪರಿಗತಾ ಬ್ರಾಹ್ಮಣಾನಾಮದರ್ಶನಾತ್ ದ್ರಾವಿಡಾಶ್ಚ ಕಳಿಂಗಾಶ್ಚ ಪುಳಿಂದಾಶ್ಚಾಪಿ ಉಶೀನರಾಹ ಕೋಲಿಸರ್ಪಾಹ ಮಾಹಿಷಕಾಹ ತಾಸ್ತಾಹ ಕ್ಷತ್ರಿಯ ಜಾತೆಯ ವೃಷಳತ್ವಂ ಪರಿಗತಾಹ ಬ್ರಾಹ್ಮಣಾನಾಮದರ್ಶನಾತ್ ಇವತ್ತು ಈಜಿಪ್ಟ್ ಅಂತ ಹೇಳುವ ದೇಶದಲ್ಲಿ ಭೃಗುವಂಶದ ಬ್ರಾಹ್ಮಣರು ಒಂದು ಕಾಲದಲ್ಲಿ ಐದಾರು ಸಾವಿರ ವರ್ಷಕ್ಕೆ ಹಿಂದೆ ಇದ್ದರು ಅಂತ ನೀವು ನಂಬೋದಿಲ್ಲ ಅವ್ರನ್ನೆಲ್ಲ ಓಡಿಸಿ ಕಾಟ ಕೊಟ್ಟ ದೊರೆಗಳೆಲ್ಲ ಕ್ರಮೇಣ ಶೂದ್ರರಾಗಿ ಆಮೇಲೆ ಆ ದೇಶ ಮತಾಂತರಗೊಂಡು ಈಜಿಪ್ಟ್ ಹೇಗೆ ಹಾಳಾಯಿತು ಎಂಬ ದೇಶ ಆಫ್ಘಾನಿಸ್ತಾನ ಯಾತಕ್ಕಾಯಿತು ನಮ್ಮದೇ ಆಗಿದ್ದ ಮದ್ರ ದೇಶ ಹೇಗೆ ಹಾಳಾಯಿತು ಸಿರಿಯಾದಲ್ಲಿ ಸಿರಿಯಾ ಅಂತ ಒಂದು ಹೇಳ್ತೇವೆ ಮುಸಲ್ಮಾನ ರಾಷ್ಟ್ರ ಅರಬ್ಬಿ ರಾಷ್ಟ್ರ ಕ್ರಿಸ್ತ ಶಕ ಆರನೇ ಶತಮಾನದ ತನಕ ಹತ್ತೊಂಬತ್ತಡಿ ಎತ್ತರದ ವಿಷ್ಣು ವಿಗ್ರಹಗಳು ಅಲ್ಲಿದ್ದವು ಎಂಬುದಾಗಿ ಆರ್ ಸಿ ಮುಸುಮ್ದಾರರು ಭಾರತೀಯ ವಿದ್ಯಾಭವನ ಪ್ರಕಟಿಸಿರುವ ಭಾರತೀಯ ಇತಿಹಾಸದಲ್ಲಿ ಮೊದಲನೇ ಸಂಪುಟದಲ್ಲಿ ಹೇಳ್ತಾರೆ ಅಷ್ಟು ದೊಡ್ಡ ದೇವಸ್ಥಾನ ಇರಬೇಕಾದ್ರೆ ಅಲ್ಲಿ ಬ್ರಾಹ್ಮಣರು ಜನ ಇದ್ದರು ಎಲ್ಲಿ ಹೋದವು ಅಂಕೋರ್ ವ್ಯಾಟ್ ಅಂತ ಹೇಳ್ತಾರೆ ಇಂಡೋನೇಷ್ಯಾದಲ್ಲಿ ಅಷ್ಟು ದೊಡ್ಡ ಮಲಗಿರೋ ವಿಷ್ಣು ದೇವಸ್ಥಾನ ಜಗತ್ತಲ್ಲೇ ಇನ್ನೊಂದು ಕಡೆ ಇಲ್ಲ ಅದರ ಪ್ರಾಕಾರದ ಒಟ್ಟು ಅಳತೆಯನ್ನು ತಗೊಂಡ್ರೆ ಸುಮಾರು ಮೂರು ಮೈಲಿ ಉದ್ದದ ಪ್ರಾಕಾರ ಎಲ್ಲ ಪಲ್ಲವರಿದ್ರು ಆ ಜಾಗದಲ್ಲಿ ಎಲ್ಲಿ ಬ್ರಾಹ್ಮಣರಿಲ್ಲ ಅಲ್ಲಿ ಜನ ಯಾವ ಯಾವ್ಯಾವ ಹಳ್ಳಿಲಿ ಬ್ರಾಹ್ಮಣರಿಲ್ಲ ಅಲ್ಲೆಲ್ಲ ಮತಾಂತರವನ್ನು ಹೊಂದುತ್ತಾರೆ ಧರ್ಮವನ್ನು ತಿಳಿಸುವವರು ಪ್ರತಿಯೊಂದು ಕಡೆ ಇರಬೇಕು ಅದಿಲ್ಲದೆ ಇದ್ದರೆ ರಾಷ್ಟ್ರಗಳು ಹಾಳಾಗುತ್ತೆ ಹಾಳಾದ ದೇಶಗಳು ಉದಾಹರಣೆ ಶಕರು ಯವನರು ಗ್ರೀಸ್ನಲ್ಲಿ ಕಾಂಬೋಜರು ಕ್ಯಾಂಬೋಡಿಯಾ ಕಂಪೋಚಿಯಾ ಕುಶಲತ್ವಂ ದ್ರಾವಿಡ ಆಶ್ಚ ತಮಿಳುನಾಡಲ್ಲಿ ಎಷ್ಟು ಸಲ ಬ್ರಾಹ್ಮಣರಿಗೆ ಹಿಂಸೆ ಕೊಟ್ಟರು ಈಗಲೂ ನಡೀತಾ ಇದೆ ಅಲ್ಲೆಲ್ಲ ಬ್ರಾಹ್ಮಣರು ಕಾಲು ತೆಗೆದು ಹೊರಗೆ ಬಂದರೆ ಬಹಳ ಬೇಗ ಶೂದ್ರಾಗ್ತಾರೆ ಕಳಿಂಗ ಆಶ್ಚ ಒರಿಸ್ಸಾದಲ್ಲಿ ಪುಳಿಂದ ಆಶ್ಚಾಪಿ ಟಿಬೆಟ್ಟು ಕಿರಾತ ದೇಶ ಹಾಗೆಯೇ ನೇಪಾಳ ದೇಶ ಕೋಳಿ ಸರ್ಪಾಹ ಇದು ಯಾವುದೋ ಗೊತ್ತಿಲ್ಲ ಮಾಹಿಷಕಾಹ ನಮ್ಮಮ್ಮ ಮಹಿಸೂರಪುರ ಮೈಸೂರು ಎಲ್ಲ ಉದಾಹರಣೆ ಕೊಡ್ತಾರೆ ಬ್ರಾಹ್ಮಣರಿಗೆ ಹಿಂಸೆ ಕೊಟ್ಟು ಬುದ್ಧಿ ಹೇಳುವರಿಲ್ಲದೆ ಅಂತ ಮಾಡಿದರೆ ಕಾನ್ಸ್ಟಿಟ್ಯೂಷನ್ ಮೇಕರ್ಸ್ ಇಲ್ಲದೆ ಹೋದರೆ ಧರ್ಮ ಹೇಳೋರಿಲ್ಲದೆ ಹೋದರೆ ಎಷ್ಟೊಂದು ದೇಶಗಳು ಹಾಳಾಗಿವೆ ನೋಡಯ್ಯ ಇನ್ನೂ ಬೇಕಾದ್ರೆ ಪಟ್ಟಿ ಕೊಡ್ತೇನೆ ಮೇಕಲಾಹ ದ್ರಾವಿಡಾಹ ಲಾಟಾಹ ಲಾಟ ಗುಜರಾತು ಪೌಂಡ್ರಾಹ ಬಂಗಾಲ ಕಾಣ್ವಶರಾಸ್ ತಥಾ ಈಗ ದೇಶಗಳ ಹೆಸರು ಗೊತ್ತೇ ಆಗೋದಿಲ್ಲ ಶೌಂಡಿಕಾ ದರದಾಹ ಪಾಕಿಸ್ತಾನ ದಾರ್ವಾಹ ಚೌರಾಹ ಶಬರ ಬರ್ಬರಾಹ ಮೊರಾಕೋ ಅಲ್ಜೀರಿಯಾ ಟ್ಯೂನಿಸ್ ಮೊದಲಾದವು ಕಿರಾತಾಹ ಯವನಾಶ್ಚೈವತಾಸ್ತಾಹ ಅಲ್ಲಿದ್ದವರೆಲ್ಲ ಕ್ಷತ್ರಿಯ ದೊರೆಗಳು ವೃಷಳತ್ವವನ್ನು ಪ್ರಾಪ್ತ ಬ್ರಾಹ್ಮಣ ನಾಮ ಮರ್ಷಣಾತ್ ಬ್ರಾಹ್ಮಣರ ಉಪದ್ರವದಿಂದ ಅವರೆಲ್ಲ ಹಾಳಾಗಿ ಹೋಗಿಬಿಟ್ರು ಅಂತ ಹೀಗೆ ಅನೇಕ ನಿಯಮಗಳನ್ನು ಹೇಳ್ತಾ ಹೇಳ್ತಾ ಈ ಅನುಶಾಸನ ಪರ್ವವು ತುಂಬ ದೊಡ್ಡದೇ ಧರ್ಮೋ ವಿವರ್ಧತಿ ಭೃಗೋಪರಿಕೀರ್ತನೇನ ವೀರ್ಯಂ ವಿವರ್ಧತಿ ವಸಿಷ್ಠ ನಮೋದನೇನ ವಸಿಷ್ಠ ವಸಿಷ್ಠ ನಮೋನತೇನ ಸಂಗ್ರಾಮಜಿದ್ಭವತಿ ಚೈವ ರಘುಂ ನಮಸ್ಯನ್ನೇ ಸ್ಯಾದಶುನೋ ಚ ಪರಿಕೀರ್ತಯಿತೋ ನರೋಗ ಧರ್ಮೋ ವಿವರ್ಧತಿ ಲೋಕದಲ್ಲಿ ಪಶ್ಚಿಮ ದೇಶದಲ್ಲಿ ಧರ್ಮವನ್ನು ಹರಡಿದವರು ಭೃಗುವಂಶದ ಬ್ರಾಹ್ಮಣರು ಪರಶುರಾಮರು ಪರಿಷಿಯ ಅಂತ ಹೇಳ್ತಾರೆ ಪರಶುರಾಮರು ಅನೇಕ ವರ್ಷ ವಾಸ ಮಾಡಿದ್ದ ದೇಶವಂತೆ ಅದು ಭೃಗುಕೀರ್ತನದಿಂದ ಧರ್ಮ ಬೆಳೆಯುತ್ತೆ ವೀರ್ಯಂ ವಿವರ್ಧತೆ ವಸಿಷ್ಠ ನಮೋನತೇನ ವಸಿಷ್ಠರು ನಮಸ್ಕಾರ ಮಾಡುವುದರಿಂದ ಶಕ್ತಿ ಉಂಟಾಗತ್ತೆ ಸಂಗ್ರಾಮ ಜದ್ಭವತಿ ಚೈವ ರಘುಂ ನಮಸ್ಯನ್ನೇ ರಾಮನ ಪೂರ್ವಜ ರಘು ನೆನೆಸ್ಕೊಂಡ್ರೆ ಯುದ್ಧದಲ್ಲಿ ಗೆಲ್ತಾರೆ ಸ್ಯಾದಶ್ವಿನೋ ಚ ಪರಿಕೀರ್ತೈತೋ ರೋಗ ಅಶ್ವಿನಿ ದೇವತೆಗಳನ್ನು ನೆನೆಸಿದರೆ ರೋಗಗಳೆಲ್ಲ ಮನುಷ್ಯನಿಗೆ ಹಾಳಾಗ್ತವೆ ಅನುಶಾಸನ ಪರ್ವದಲ್ಲಿ ಇನ್ನು ಒಂದು ದೊಡ್ಡ ರತ್ನವಿದೆ ವಿಷ್ಣು ಸಹಸ್ರನಾಮ ಶಾಂತಿ ಪರ್ವದ ಆರಂಭದಲ್ಲಿ ಯುಧಿಷ್ಠನಿಗೆ ಸರ್ವ ಧರ್ಮ ರಹಸ್ಯಗಳನ್ನು ತಿಳಿಸ್ತಕ್ಕಂಥ ಭೀಷ್ಮ ಆರಂಭದಲ್ಲಿ ಒಂದು ಸ್ತವರಾಜ ಭೀಷ್ಮ ಸ್ತವರಾಜ ವಿಷ್ಣು ಸ್ತುತಿಯನ್ನು ಮಾಡ್ತಾನೆ ನೂರೆಂಟು ಶ್ಲೋಕಗಳಲ್ಲಿ ಅದು ಭಾರತ ಪಂಚರತ್ನ ಐದು ದಿವ್ಯ ರತ್ನಗಳಲ್ಲಿ ಅದು ಒಂದು ಆ ಐದರಲ್ಲಿ ಇನ್ನೊಂದು ಈ ವಿಷ್ಣು ಸಹಸ್ರನಾಮ ಉಪದೇಶದ ಕೊನೆಯಲ್ಲಿ ವಿಷ್ಣು ಸಹಸ್ರನಾಮ ಉಪದೇಶದ ಆರಂಭದಲ್ಲಿ ಭೀಷ್ಮ ಸ್ತವರಾಜ ಇವೆರಡಕ್ಕೂ ಪೂರ್ವಾಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ ಆದಿಶಂಕರಾಚಾರ್ಯರು ಮೊತ್ತ ಮೊದಲು ಬರೆದ ವ್ಯಾಖ್ಯಾನವೇ ವಿಷ್ಣು ಸಹಸ್ರನಾಮಕ್ಕೆ ವ್ಯಾಖ್ಯಾನ ರಾಮಾನುಜರ ಸಂಪ್ರದಾಯದಲ್ಲಿ ಪರಾಶರ ಭಟ್ರು ಹಾಗೆಯೇ ಮಧ್ವ ಸಂಪ್ರದಾಯದಲ್ಲಿ ಉತ್ತರಾದಿ ಮಠದ ಸ್ವಾಮಿಗಳು ಅನೇಕರು ಅದ್ಯಾಪಿ ವ್ಯಾಖ್ಯಾನ ಮಾಡ್ತಲೇ ಇದ್ದಾರೆ ಇದರ ವಿಷಯವನ್ನು ಎರಡು ಮಾತನ್ನು ಹೇಳಬೇಕು ಮಹಾಭಾರತ ಕಥೆ ಮಾತ್ರವಲ್ಲ ಅನೇಕ ಸ್ತೋತ್ರಗಳನ್ನು ಒಳಗೊಂಡಿರ್ತಕ್ಕ ಮಹಾಗರ್ಭ ಶ್ರುತ್ವ ಧರ್ಮಾನ ಶೇಷೇಣ ಪಾವನಾನ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ ಶುತ್ವ ಧರ್ಮಾನ್ ಅಶೇಷೇಣ ರಾಜಧರ್ಮ ಧರ್ಮ ವ್ಯಕ್ತಿ ಧರ್ಮ ಕುಟುಂಬ ಧರ್ಮ ವರ್ಣಧರ್ಮ ಆಶ್ರಮ ಧರ್ಮ ಧರ್ಮ ಅಂದರೆ ನಿಯಮ ಎಲ್ಲ ರೀತಿಯ ನಿಯಮ ಎಲ್ಲವನ್ನೇ ಕೇಳಿದ ಮೇಲೆ ಶುತ್ವ ಧರ್ಮಾನ ಶೇಷೇಣ ಪಾವನ ನಿಜ ಸರ್ವಶಃ ಎಲ್ಲವೂ ಪವಿತ್ರವಾದದ್ದು ನಮ್ಮನ್ನು ಶುದ್ಧೀಕರಣ ಮಾಡುವುದು ಯುಧಿಷ್ಠರ ಕೊನೆಯಲ್ಲಿ ಕೇಳಿದ ನೀವು ತಿಳ್ಕೊಂಡು ಇಷ್ಟೊಂದು ಧರ್ಮಗಳಲ್ಲಿ ತುಂಬ ಶ್ರೇಷ್ಠವಾದ ಧರ್ಮ ಯಾವುದು ಕಿವೇಕಂ ದೈವತಂ ಲೋಕೆ ಕಿಂವಾಪ್ಯೇಕಂ ಪರಾಯಣಂ ಕಂ ಕಮರ್ಚಂತಹ ಪ್ರಾಪ್ನುಯಾರ್ಮಾನವಾ ಶುಭಂ ಪ್ರಾಪ್ನುಯುರ್ಮಾನವಾ ಶುಭಂ ಈ ಲೋಕಕ್ಕೆ ಇರುವ ಒಬ್ಬನೇ ದೇವರು ಯಾರು ಯಾವನೊಬ್ಬನನ್ನೇ ನಂಬಬೇಕು ಯಾವನನ್ನು ನಾವು ಸ್ತೋತ್ರ ಮಾಡಬೇಕು ಯಾವನನ್ನು ಅರ್ಚಿಸಬೇಕು ಯಾವನನ್ನು ನಂಬಿದರೆ ಮನುಷ್ಯರು ಜನ್ಮವನ್ನು ಬಿಟ್ಟು ಸುಖವನ್ನು ಹೊಂದುತ್ತಾರೆ ಧರ್ಮಗಳಲ್ಲಿ ಶ್ರೇಷ್ಠ ಯಾವುದು ನೀವು ತಿಳ್ಕೊಂಡಂತೆ ಕೋ ಧರ್ಮ ಸರ್ವಧರ್ಮಾಣ ಭವತಃ ಕಿಂಜಪನ್ ಮುಚ್ಚತೆ ಜಂತು ಜನ್ಮ ಸಂಸಾರ ಬಂಧನಾತಿ ಯಾವುದನ್ನು ಜಪ ಮಾಡಿದರೆ ಮನುಷ್ಯನಿಗೆ ಜಂತುವಿಗೆ ಜನನ ಮರಣಶೀಲವಾದ ಪ್ರಾಣಿಗೆ ಮೋಕ್ಷ ಉಂಟಾಗುತ್ತೆ ಸಂಸಾರ ಬಂಧನದಿಂದ ಅದೊಂದನ್ನು ಹೇಳಿ ಅಂತ ಕೇಳಿದ ಎಷ್ಟೋ ದೇವರು ಅಂತ ಭಾರತೀಯರು ಅನೇಕ ದೇವತೆಗಳನ್ನು ಉಪಾಸನೆ ಮಾಡ್ತಾರೆ ಏಕದೇವತಾ ಕಲ್ಪನೆ ಇಲ್ಲ ಇವರಿಗೆ ಅಂತ ಒಂದು ಭ್ರಾಂತಿಯ ಪ್ರಚಾರ ಇಲ್ಲಿ ಕೇಳ್ತಾ ಇದ್ದಾರೆ ಕಿಮೇಕಂ ದೈವತಂ ಲೋಕೆ ಒಂದರಲ್ಲಿ ಅಲ್ಲ ಎಲ್ಲದರಲ್ಲಿ ಒಂದು ಇದು ಭಾರತೀಯರ ದೈವ ಕಲ್ಪನೆ ಭಗವದ್ಗೀತೆಯ ಹತ್ತು ಮತ್ತು ಹನ್ನೊಂದನೇ ಅಧ್ಯಾಯ ನೋಡಿಕೊಳ್ಳಿ one in all all in one ಇದು ಬೇರೆ ಯಾವುದೇ ಮತದಲ್ಲಿ ಇಷ್ಟು ವಿಸ್ತಾರವಾದಂತಹ ಒಂದು ಭವ್ಯವಾದ ದೈವ ಕಲ್ಪನೆ ಇಲ್ಲ ಮರಗಿಡಗಳಲ್ಲಿ ನದಿಗಳಲ್ಲಿ ಬೆಟ್ಟದಲ್ಲಿ ಮನುಷ್ಯರಲ್ಲಿ ಎಲ್ಲ ವರ್ಣಗಳಲ್ಲಿ ಹರಿದಾಡುವ ಹಾವು ಪ್ರಾಣಿ ಮೊದಲಾದವುಗಳಲ್ಲಿ ಎಲ್ಲದರಲ್ಲಿ ದೇವರಿದ್ದಾನೆ ಆ ದೇವರು ಯಾರು ಆ ದೇವ್ರನ್ನ ಏನಂತ ಕರೀಬೇಕು ಯಾವುದನ್ನು ನಂಬಿದರೆ ಮೋಕ್ಷವಾಗುತ್ತೆ ಅದಕ್ಕೆ ಭೀಷ್ಮ ತಡಕಾಡಲಿಲ್ಲ ನೋಡಿ ಹೇಳ್ತೇನೆ ಅಂತ ಹೇಳಲಿಲ್ಲ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ ನಾಮ ಸಹಸ್ರೇಣ ಪುರುಷ ಸತತೋತ್ಥಿ ಜಗತ್ಪ್ರಭು ಪುರುಷೋತ್ತಮ ಶ್ರೀಮನ್ನಾರಾಯಣ ಅವನೇ ಕೃಷ್ಣ ಅವನ ಶ್ರೀನಾಮಗಳು ಸಾವಿರಾರು ಅವು ಒಂದೊಂದು ಅನೇಕವಾಗಿ ಬೇರೆ ಬೇರೆ ಋಷಿಗಳಿಂದ ಕೊಂಡಾಡಲ್ಪಟ್ಟಿವೆ ಅವನನ್ನೇ ಅರ್ಚಿಸಬೇಕು ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯ ವ್ಯಯಂ ಜಾಯನ್ ಸ್ತುವನ್ ನಮಸ್ಯಂಶ ಧ್ಯಾನ ಮಾಡೋದೊಬ್ಬನನ್ನ ಅರ್ಚನೆ ನನ್ನಲ್ಲ ಅವನಿಗೆ ಧ್ಯಾನ ಅವನಿಗೆ ಸ್ತೋತ್ರ ಅವನಿಗೆ ಯಜ್ಞ ಅವನಿಗೆ ನಮಸ್ಕಾರ ಅನಾದಿನಿಧನಂ ವಿಷ್ಣುಂ ಸರ್ವಲೋಕಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಈ ಲೋಕದಲ್ಲಿರುವ ದುಃಖಗಳೆಲ್ಲ ಮನುಷ್ಯ ಕಳೆಯಬಹುದು ಪರಮಂ ಯೋ ಮಹತ್ತೇಜ ಪರಮಂ ಯೋ ಮಹತ್ತಪಃ ಪರಮಂ ಯೋ ಮಹದ್ಬ್ರಹ್ಮ ಪರಮಂ ಯಃ ಪರಾಯಣಂ ಪವಿತ್ರಾಣಾಂ ಪವಿತ್ರಂ ಯಃ ಮಂಗಳಾನಾಂಚ ಮಂಗಳಂ ದೈವತಂ ದೈವತಾನಾಂಚ ಭೂತಾನಾಂ ಯೋ ವ್ಯಯಪಿತ ಅವನನ್ನೇ ಎಲ್ಲ ಪ್ರಾಣಿಗಳು ಕೊನೆಯಲ್ಲಿ ಹೋಗಿ ಸೇರ್ತವೆ ಅವನಿಂದಲೇ ಎಲ್ಲವೂ ಉಂಟಾಗಿವೆ ಯತಃ ಸರ್ವಾಣಿ ಭೂತಾನಿ ಭವಂತಿ ಆದಿಯುಗಾಗಮೇ ಯಸ್ಮಿಂಶ್ಚ ಪ್ರಳಯಂ ಯಾಂತಿ ಪುನರೇವಯುಗಕ್ಷಯೇ ತಸ್ಯ ಲೋಕಪ್ರಧಾನಸ್ಯ ಜಗನ್ನಾಥಸ್ಯ ಭೂಪತೆ ವಿಷ್ಣೋರ್ನಾಮ ಸಹಸ್ರಂ ಮೇ ಶೃಣು ಇವತ್ತಿನ ಸಂಶಯಾತ್ಮಕ ಸ್ವಭಾವದ ಜನರು ಪ್ರಶ್ನೆ ಕೇಳ್ತಾರೆ ಇದೇನು ಕ್ಯಾಟ್ಲಾಗ್ ಇದ್ದಾಗಿದೆಯಲ್ಲ ಒಂದು ಸಾವಿರದ ಎಂಟು ವಿಶ್ವಂ ವಿಷ್ಣುರು ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಒಂದಕ್ಕೊಂದಕ್ಕೇನು ಕಂಟಿನ್ಯೂಟಿ ಇಲ್ಲ ರೈಲ್ವೆ ಗೈಡಲ್ಲಿ ಸ್ಟೇಷನ್ ಹೆಸರು ಬಂದಾಗ ಬರುತ್ತಲ್ಲ ಅಂತಾರೆ ಹೀನೋಪಮೆ ಕೊಡ್ತಾರೆ ಹಾಗಲ್ಲ ಇದು ಒಂದೊಂದು ಶ್ರೀನಾಮವು ಒಂದೊಂದು ಚಿತ್ರವನ್ನು ಕೊಡುತ್ತೆ ಒಂದೊಂದು ಉಪಾಸಿತ ಮುಖವನ್ನು ಹೇಳುತ್ತೆ ಇದರ ಚರಿತ್ರೆ ಎಷ್ಟು ಹಳೆಯದು ಭೀಷ್ಮ ಅದನ್ನು ಉರು ಹಚ್ಚಿದ್ದ ಅಷ್ಟೇ ಈ ಸಾವಿರದಂಟು ಶ್ರೀನಾಮಗಳು ಒಂದು ಕ್ರಮದಲ್ಲಿ ಬಂದವಲ್ಲ ಯಾನಿ ನಾಮಾನಿ ಗೌಣಾನಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡ್ತವೆ ವಿಖ್ಯಾತಾನಿ ಮಹಾತ್ಮನ ಋಷಿಭಿ ಪರಿಗೀತಾನಿ ಋಷಿಗಳು ಇವುಗಳನ್ನು ಒಬ್ಬೊಬ್ಬರು ಒಂದೊಂದು ಜನ್ಮದಲ್ಲಿ ಒಂದೊಂದು ಶ್ರೀರಾಮವನ್ನು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾರೆ ಅವೆಲ್ಲವನ್ನು ಸಾರವನ್ನು ತೆಗೆದು ನಿನಗೆ ತಾನಿ ವಕ್ಷಾಮಿ ಭೂತಯೇ ನಿನ್ನ ಒಳ್ಳೆಯದಕ್ಕೋಸ್ಕರ ಹೇಳ್ತೀನಪ್ಪ ಅಂತ ಆರಂಭ ಮಾಡ್ತಾರೆ ನಾವು ರಿಸರ್ಚ್ ಮಾಡಿ ತೆಗೆದರೆ ಇವೆಲ್ಲ ಹರಪ್ಪ ಮೊಹೆಂಜದಾರೋ ಟ್ಯಾಬ್ಲೆಟ್ಸ್ ಮಣ್ಣಿನ ಮೇಲೆ ಮರದಲ್ಲಿ ಏನು ಮುದ್ರಿಕೆಗಳನ್ನು ಒತ್ತಿದ್ದಾರೆ ಹರಪ್ಪ ಮೊಹೆಂಜದ ಸಿಂಧೂ ಕೊಳ್ಳದ ನಾಗರಿಕತೆ ಜನರು ಅವುಗಳಲ್ಲಿ ಶ್ರೀನಾಮಗಳು ಕಂಡುಬರ್ತವೆ ಅಂಥ ಕೆಲವು ಶ್ರೀನಾಮಗಳು ಬಹ್ರೈನ್ನಲ್ಲಿ ಸಿಕ್ಕಿವೆ ಕತಾರ್ನಲ್ಲಿ ಸಿಕ್ಕಿವೆ ಸಿರಿಯಾದಲ್ಲಿ ಸಿಕ್ಕಿವೆ ಅಲ್ಲಿ ತ ಚಿತ್ರ ಬೇರೆ ಬರೆದಿದ್ದಾರೆ ನಗ್ರೋಧ ಉದಂಬರ ಅಶ್ವತ್ಥ ಅದರಲ್ಲಿ ಅರಳಿ ಮರದ ಎಲೆಯ ಚಿತ್ರಗಳಲ್ಲಿ ಬಾಣಗಳನ್ನು ಮಾಡಿ ಬಿಲ್ಲಿನಲ್ಲಿ ಹೂಡಿಬಿಟ್ಟು ಹಾಕಿ ಚಿತ್ರಗಳು ಅಂದರೆ ವಿಷ್ಣು ಸಹಸ್ರನಾಮ ಪ್ರಾಯಶಃ ಭೀಷ್ಮರಿಗಿಂತ ಹತ್ತಾರು ಸಾವಿರ ವರ್ಷ ಹಳೆಯದು ಇನ್ನೂ ಗೊತ್ತಿಲ್ಲ ನಮಗದರ ಡೇಟ್ಸು ಯಾವ್ಯಾವ ಕಾಲದಲ್ಲಿ ಯಾರು ಉಪಾಸನ ಮಾಡಿದ್ರೋ ಮನುಷ್ಯನಿಗೆ ತಪಸ್ಸಿನಲ್ಲಿ ಒಂದು ಶ್ರೀನಾಮದಲ್ಲಿಯೇ ಮೋಕ್ಷ ಆಗಬಹುದು ಅಂಥದ್ದು ಸಾವಿರದ ಎಂಟು ಇದನ್ನು ಅವತಾರ ರೂಪದಲ್ಲಿ ವಿಂಗಡಿಸಿದ್ದಾರೆ ನೂರು ನೂರು ಶ್ರೀನಾಮಗಳನ್ನಾಗಿ ಹತ್ತು ಗುಚ್ಛಗಳನ್ನಾಗಿ ಮಾಡಿದ್ದಾರೆ ವಿಂಗಡಣೆ ಇಲ್ಲದೆಯೇ ಕೆಲವರು ಅರ್ಥ ಮಾಡಿದ್ದಾರೆ ದಶಾವತಾರಗಳನ್ನು ತೋರಿಸಿದ್ದಾರೆ ಎಲ್ಲ ಅವತಾರಗಳನ್ನು ತೋರಿಸಿದ್ದಾರೆ ಪರ ವ್ಯೂಹ ಅರ್ಚೆ ಅಂತರ್ಯಾಮಿ ಕ್ರಮದಲ್ಲಿ ತೋರಿಸಿದ್ದಾರೆ ಅದರಲ್ಲಿ ಅಗ್ರಣಿ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಇದು ಮತ್ಸ್ಯಾವತಾರದ್ದು ಪ್ರಾಣಃ ಪ್ರಾಣದ ಇತ್ಯಾದಿಗಳು ಇವು ಕೂರ್ಮಾವತಾರದ್ದು ನಾರಸಿಂಹ ಶ್ರೀಮಾನ್ ಕೇಶವ ಪುರುಷೋತ್ತಮ ನರಸಿಂಹಾವತಾರದ್ದು ಪರರ್ಧಿ ಪರಮಸ್ಪಷ್ಟ ತುಷ್ಟ ಪುಷ್ಟ ಶುಭೇಕ್ಷಣ ರಾಮೋ ವಿರಾಮೋ ವಿರಜೋ ಮಾರ್ಗೋ ನೇಯೋ ನಯೋನಯ ವೀರ ಶಕ್ತಿಮತಾಂ ಶ್ರೇಷ್ಠ ರಾಮಾವತಾರದ್ದು ಸದ್ಗತಿ ಸತ್ಕತಿ ಸತ್ತ ಸದ್ಭೂತ ಸತ್ಪರಾಯಣ ಶೂರಸೇನೋ ಇದು ಶ್ರೇಷ್ಠ ಒಂದು ನೂರ ಒಂದು ಶ್ರೀರಾಮುಳು ಕೃಷ್ಣಾವತಾರದ್ದು ವಾಸುದೇವನ ವಿಷಯದಲ್ಲಿ ವಸುಹು ವಸುಮನಾಹವಿ ವಸುಹು ವಸುಮನಾಹವಿ ವಸುಪ್ರದೋ ವಾಸುದೇವೋ ವಸುಪ್ರದ ವಸುಪ್ರದ ಎರಡು ಸಲ ಬರುತ್ತೆ ಕೆಲವು ಶ್ರೀನಾಮಗಳು ಮೂರು ಸಲ ಬರುತ್ತೆ ಮೂರು ಬೇರೆ ಬೇರೆ ಸಂದರ್ಭಗಳದು ರಾಮಕೃಷ್ಣ ಅದರ ಉಗ್ರಹ ಸಂವತ್ಸರ ದಕ್ಷ ಕಲ್ಕಿ ಅವತಾರವನ್ನು ಹೇಳ್ತಾರೆ ನಗ್ರೋಧ ಉದುಂಬರ ಅಶ್ವತ್ಥ ಆಲದೆಲೆ ಮೇಲೆ ಮಲಗಿರ್ತಕ್ಕ ಕೃಷ್ಣನನ್ನು ಹೇಳ್ತಾರೆ ದತ್ತಾತ್ರೇಯ ಅವತಾರವನ್ನು ಹೇಳ್ತಾರೆ ಬೇರೆ ಬೇರೆ ಅವತಾರಗಳು ಸಮುದ್ರ ಮಥನ ಮಾಡಿದ್ದು ಲಕ್ಷ್ಮೀವರ ಅವತಾರ ಲಕ್ಷ್ಮೀ ಕಲ್ಯಾಣ ಘಟ್ಟ ಶ್ರೀಶಃ ಶ್ರೀಧ ಶ್ರೀಮತಃ ಶ್ರೀಪತ ಶ್ರೀಪತಿ ಶ್ರೀಮತಾಂಬರಃ ಶ್ರೀದಶ್ರೀ ಶ್ರೀ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನಃ ಬಹಳ ಕಲ್ಯಾಣಕರವಾದದ್ದು ವಿಷ್ಣು ಸಹಸ್ರನಾಮಕ್ಕೆ ಅನೇಕ ವೈಶಿಷ್ಟ್ಯಗಳುಂಟು ಅದನ್ನು ಹೇಳಿದವನು ಭೀಷ್ಮ ಕೇಳಿದವರು ಪಂಚಪಾಂಡವರು ಸಾಕ್ಷಿಯಾಗಿದ್ದವನು ಅದರ ವಿಷಯವಾಗಿರುವ ಸ್ತುತಿ ವಿಷಯವಾಗಿರುವ ಶ್ರೀಕೃಷ್ಣನ ಎದುರು ಕೂತ್ಕೊಂಡು ಹೌದು ಸರಿ ಅಂತ ಸಮ್ಮತಿ ಸೂಚನೆ ಮಾಡ್ತಾ ಇದ್ದಾನೆ ಸಕಲ ಧರ್ಮಗಳ ಕೊನೆಯಲ್ಲಿ ಬಂದಿದೆ ಇದು ಇದಕ್ಕೆ ಮೇಲ್ಪಟ್ಟ ಧರ್ಮವಿಲ್ಲ ಇದರಲ್ಲಿ ಇನ್ನೊಂದು ಮುಖದಿಂದ ನೋಡಿದಾಗ ಶ್ರೀಮದ್ ರಾಮಾಯಣಕ್ಕೆ ಎಷ್ಟು ಫಲ ಉಂಟೋ ಇಪ್ಪತ್ನಾಲ್ಕು ಸಾವಿರದ ಅದ್ಭುತವಾದ ಮಹಾಕಾವ್ಯ ಆದಿಕಾವ್ಯ ಶ್ರೀಮದ್ ರಾಮಾಯಣ ಇತಿಹಾಸ ರತ್ನ ಅದಕ್ಕಿರುವಷ್ಟು ಫಲ ಬರೀ ಒಂದು ವಿಷ್ಣು ಸಹಸ್ರನಾಮಕ್ಕೆ ಉಂಟು ಹೇಗೆ ಎರಡು ದೃಷ್ಟಿಯಲ್ಲಿ ಹೇಳೋಣ ಮೊದಲನೇದು ವಾಲ್ಮೀಕಿ ಅದನ್ನು ರಚನೆ ಮಾಡಿದರು ದೇಶದಂತೆ ನಾರದರ ಉಪದೇಶದಂತೆ ರಾಮಾಯಣ ಬರೆದು ನೋಡ್ತಾರೆ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಗಾಯತ್ರಿ ಅರ್ಥ ಪ್ರತಿಪಾದಕ ಒಂದು ಅಕ್ಷರಕ್ಕೆ ಒಂದು ಸಾವಿರ ಶ್ಲೋಕ ವ್ಯಾಖ್ಯಾನದಂತೆ ಅಥಕೋನು ಪ್ರಯುಂಜೀಯಾತಿ ಇಷ್ಟು ದೊಡ್ಡ ಗ್ರಂಥವನ್ನು ಲೋಕದಲ್ಲಿ ಪ್ರಯೋಗ ಮಾಡುವರು ಯಾರು ಅಂತ ವಾಲ್ಮೀಕಿ ಚಿಂತೆ ಮಾಡುವಾಗ ಲವಕುಶರು ಸೀತಾ ಮಕ್ಕಳು ಆಶ್ರಮದಲ್ಲಿಯೇ ಹುಟ್ಟಿದ್ದವರು ನಮಗೆ ಕೊಡಿಯದು ಪ್ರಚಾರ ಮಾಡ್ತೇವೆ ಅಂತ ಅವರು ಬಂದರು ತೌ ತು ಮೇಧಾವಿನೋ ದೃಷ್ಟ ವೇದೇಶು ಪರಿನಿಷ್ಠಿತವು ನಾಲ್ಕು ವೇದ ಅಭ್ಯಾಸ ಮಾಡಿದ್ರು ಹುಡುಗರು ವೇದೆಯಲ್ಲಿ ನಿಷ್ಠೆಯಿಂದಿದ್ದವರು ಮೇಧಾವಿನವು ವೇದ ಓದಿದವರಿಗೆ ಮರೆವು ಹೋಗ್ತದೆ ಜ್ಞಾಪಕಶಕ್ತಿ ವೃದ್ಧಿ ಆಗುತ್ತೆ ಇವರು ಕೊಟ್ಟರೆ ವೇದೋಪ ಬ್ರಹ್ಮಣ ಅರ್ಥಾಯ ತಾವಗ್ರಾಹಯತ ಪ್ರಭು ಅದರಿಂದ ಶ್ರೀಮದ್ ರಾಮಾಯಣ ಲೋಕದಲ್ಲಿ ಯಾವತ್ ತಾಸ್ಯಂತಿ ಗೆರೆಯ ಗಿರಿ ನದಿ ದುರ್ಗಗಳಿರೋ ತನಕ ರಾಮಾಯಣ ಹಾಗೆ ಕೊನೆಯಲ್ಲಿ ರಾಮನೇ ಅದನ್ನೇ ಕೇಳಿ ಕಿವಿಯಿಂದ ಮೊದಲು ಪ್ರಯೋಗ ಮಾಡಿದ ಆಶ್ರಮದಲ್ಲಿ ಲೋಕಾರ್ಪಣವಾದದ್ದು ರಾಮಚಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ ಮಹಾನುಭಾವಂ ಚರಿತಂ ನಿಬೋಧತ ಲಕ್ಷ್ಮಣ ನನ್ನ ಮನಸ್ಸಿಗೂ ನೆಮ್ಮದಿ ಆಯಿತು ಅಂತ ಸ್ವಯಂ ರಾಮನೇ ಹೇಳಿದ ಯಾವನ ಕಥೆಯನ್ನು ಕೇಳಿದರೆ ಅವನಿಗೆ ನೆಮ್ಮದಿಯಾಯಿತೋ ಲೋಕಕ್ಕೆ ನೆಮ್ಮದಿ ಆಗೋದಿಲ್ವೇ ಆ ಹುಡುಗರನ್ನು ಚೆನ್ನಾಗಿ ಗೌರವಿಸು ಅಂತ ಹೇಳಿದ್ದು ರಾಮನೇ ಕೇಳಿದ ಒಂದು ಕೊರತೆ ಇತ್ತು ಪಕ್ಕದಲ್ಲಿ ಸೀತಾದೇವಿ ಇರಲಿಲ್ಲ ರಾಮ ಒಬ್ಬನೇ ಕೇಳಿದ ಪರವಾಗಿಲ್ಲ ಇಲ್ಲಿ ವಿಷ್ಣು ಸಹಸ್ರನಾಭವನ್ನು ಭೀಷ್ಮ ಹೇಳುವಾಗ ಸಾಕ್ಷಾತ್ ಕೃಷ್ಣನೇ ಎದುರು ಕೂತ್ಕೊಂಡು ಕೇಳಿದ ಅದು ಒಂದು ತಪ್ಪಿಲ್ಲ ನೀವು ಚೆನ್ನಾಗಿ ಹೇಳ್ತಾ ಇದ್ದೀ ಅಂತ ಅನುಮೋದನೆ ಮಾಡಿದಂತಾಯಿತು ಆದರೂ ರುಕ್ಮಿಣಿ ದೇವಿ ಇಲ್ಲಿ ಇರಲಿಲ್ಲ ಅದು ಒಂದು ಸಣ್ಣ ಅಂಶ ಆದರೆ ಕೃಷ್ಣ ಮೆಚ್ಚಿದ ಮೆಚ್ಚಿದ್ರಿಂದಲೇ ವಿಷ್ಣು ಸಹಸ್ರನಾಮಕ್ಕೆ ರಾಮಾಯಣಕ್ಕೆ ತಾದಾತ್ಮ್ಯ ಉಂಟು ಇದನ್ನು ಹೇಳುವ ಕಥೆ ಪದ್ಮಪುರಾಣದಲ್ಲಿದೆ ವಿಷ್ಣು ಸಹಸ್ರನಾಮವನ್ನು ಓದುವಾಗ ಆ ಕಥೆಯನ್ನು ಎರಡು ಶ್ಲೋಕದಲ್ಲಿ ನಾವು ನಿತ್ಯವೂ ಜ ನೆನೆಸಿಕೊಳ್ತೇವೆ ಪರಮಶಿವನನ್ನು ಪಾರ್ವತಿ ಕೇಳ್ತಾಳೆ ಒಂದು ದಿವಸ ಅದೇನೋ ನೀವು ಮೊಣ ಮೊಣ ಅಂತ ಬಾಯಿಲಿ ಸರ್ವದಾ ಜಪ ಮಾಡ್ತೀರಿ ಲೋಕವೆಲ್ಲ ನಿಮ್ಮನ್ನು ದೊಡ್ಡ ದೇವತೆ ಎಂಬುದಾಗಿ ಉಪಾಸನೆ ಮಾಡುವಾಗ ನೀವೇನನ್ನೋ ಜಪ ಮಾಡ್ತಾ ಇದ್ದೀರಲ್ಲ ಅದೇನು ಅಂತ ಕೇಳ್ತಾಳೆ ಪಾರ್ವತಿ ದೇವಿ ಪಂಡಿತೈ ಪಠ್ಯತೆ ನಿತ್ಯಂ ರಾಮಾಯಣವನ್ನು ಓದ್ತಕ್ಕವರು ಕೇನೋಪಾಯೇನ ಲಘುನ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ನಿತ್ಯಂ ಲಘುವಾಗಿ ವಿಷ್ಣು ಸಹಸ್ರನಾಮ ಪೂರ್ತಿ ಹೇಳೋಕ್ಕಾಗದೇ ಇದ್ದವರು ಕೇನ ಉಪಾಯೇನ ಲಘುನ ವಿಷ್ಣೋರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ಪಾಮರೈಹಿ ಅಲ್ಲ ವೇಳೆ ಇರಲಿಲ್ಲ ಪಂಡಿತರು ಸಂಕ್ಷೇಪ ಮಾಡಬೇಕಾದ್ರೆ ಏನು ಉಪಾಯ ಮಾಡ್ತಾರೆ ನೀವು ಬೇರೆ ಏನೋ ಜಪ ಮಾಡ್ತಿರಲ್ಲ ಅದಕ್ಕೆ ಇದಕ್ಕೆ ಏನಾದ್ರು ಸಂಬಂಧವಿದೆಯೇ ಅದಕ್ಕೆ ಪರಮೇಶ್ವರ ಹೇಳ್ತಾನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೇ ಎಲೆ ಪಾರ್ವತೀ ದೇವಿ ಎಂಥ ಪ್ರಶ್ನೆ ಕೇಳಿಬಿಟ್ಟೆ ನಾನು ಧ್ಯಾನ ಮಾಡುವುದು ನನ್ನ ಆತ್ಮದಲ್ಲಿ ನೆಲೆಸಿರುವ ಶ್ರೀರಾಮಚಂದ್ರ ಸ್ವಾಮಿಯನ್ನು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ರಮೇ ರಾಮೇ ರಮೇಂದ ಕ್ರಿಯಾಪದ ಶ್ರೀರಾಮ ಅಂತ ಹೇಳಿದರೆ ನನಗೆ ರತಿ ಉಂಟಾಗತ್ತೆ ಮನಸ್ಸು ಸಂತೋಷ ಪಡ್ತದೆ ನಾನು ಖುಷಿ ಪಡ್ತೇನೆ ಶ್ರೀರಾಮ ರಾಮ ರಾಮೇತಿ ರಮೇ ಯಾರಲ್ಲಿ ರಾಮನಲ್ಲಿ ಮನೋರಮೇ ಇಂಥ ಪ್ರಶ್ನೆ ಕೇಳುವುದಕ್ಕೂ ಹೆಂಡತಿ ಒಳ್ಳೆಯ ಪ್ರಶ್ನೆ ಕೇಳುವುದಕ್ಕೂ ಗಂಡನಿಗೆ ಭಾಗ್ಯ ಬೇಕಲ್ಲ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಮನೋರಮೆ ವರಾನನೆ ಪಾರ್ವತಿಗೆ ಎರಡು ವಿಶೇಷಣ ಮನಸ್ಸನ್ನು ಬಾರಿಸಿದ್ದೀಯೇ ರಾಮ ಅಂತ ಕೇಳಿದ ಕೂಡಲೇ ನಿನ್ನ ಮುಖವೂ ಪ್ರಸನ್ನವಾಯಿತು ರಾಮ ಎನ್ನುವ ಶ್ರೀನಾಮಕ್ಕೆ ಅದನ್ನು ಮೂರು ಸಲ ಜಪ ಮಾಡಿದರೆ ವಿಷ್ಣು ಸಹಸ್ರನಾಮಕ್ಕೆ ಅದು ಸಮಾನವಾಗುತ್ತೆ ಶ್ರೀರಾಮ ರಾಮ ರಾಮೇತಿ ಇದು ಮೂರು ಸಲ ಹೇಳಿಬಿಟ್ಟು ವಿಷ್ಣು ಸಹಸ್ರನಾಮ ಬಂದುಬಿಡುತ್ತೋ ಹಾಗೆ ಅಂತ ಕೇಳಿದ್ರೆ ಒಬ್ಬರು ಗುಣಾಕಾರ ಮಾಡಿ ಹೇಳಿದರು ಯಾರ ಲಾವ ಹೇಳುವಾಗ ಅವರ್ಗೀಯ ವ್ಯಂಜನಗಳಲ್ಲಿ ರಾ ಅನ್ನುವ ರೇಫ ಎರಡನೇ ಅಕ್ಷರ ಯಾರ ಮಾ ಅನ್ನುವುದು ಪಾಪ ಬಾ ಬಾ ಮಾ ಅದು ಐದನೇದು ಎರಡು ಇಂಟು ಐದು ಕುಣಿಸಿದರೆ ಹತ್ತು ರಾಮ ಅಂದರೆ ಹತ್ತು ಮೂರು ಸಲ ಹೇಳಿದರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಹತ್ತು ಹತ್ತು ನೂರು ನೂರು ಹತ್ಲಿ ಸಾವಿರ ಒಂದು ಸಾವಿರ ಶ್ರೀರಾಮಕ್ಕೆ ಸಮವಾಯಿತು ನೋಡು ಎಂಬುದಾಗಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಆದ್ದರಿಂದಲೇ ವಿಷ್ಣು ಸಹಸ್ರನಾಮವನ್ನು ಸಂಕ್ಷೇಪದಲ್ಲಿ ಬದಲ್ಪಡಿಸಬೇಕು ರೈಲಲ್ಲಿ ಹೋಗ್ತಿರ್ತೀರಿ ಸಿಟಿ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ ಮೈಲಿಗೈಲಿರ್ತೀರಿ ಬೇರೆ ಏನೋ ಕೆಲಸ ಮಾಡ್ತಿರ್ತೀರಿ ಈ ಒಂದು ಶ್ಲೋಕವನ್ನಾದರೂ ಹೇಳ್ಕೊಳ್ಬೇಕು ಶ್ರೀರಾಮ ರಾಮ ರಾಮೇತಿ ಇಂಥದ್ದು ಇನ್ನೊಂದಿದೆ ವಾಸನಾದ್ ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ವಾಸುದೇವ ಅಂತ ಎಲ್ಲ ಕಡೆ ವಾಸ ಮಾಡು ಅಂಥ ಪರವಾಸುದೇವನನ್ನು ವಾಸತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಇದು ವಾಸುದೇವ ಮಂತ್ರದ ಅರ್ಥ ಇನ್ನು ಒಂದು ಶ್ಲೋಕವಿದೆ ವನಮಾಲಿ ಗದಿ ಶಾರ್ಗಿ ಶಂಖಿ ಚಕ್ರಿ ಚರಂದಗಿ ಶ್ರೀಮಾನ್ ನಾರಾಯಣೋ ವಿಷ್ಣು ವಾಸುದೇವೋ ಅಭಿರಕ್ಷತು ಇದನ್ನು ಒಂದು ಏಳು ಸಲ ಎಂಟು ಸಲ ಹೇಳ್ತೇವೆ ವಿಷ್ಣು ಸಹಸ್ರನಾಮ ಮುಗಿಯೋ ಕಾಲದಲ್ಲಿ ಯಾಕೆಂದರೆ ಕೃಷ್ಣನಿಗೆ ಯಾಕೋ ಎಲ್ಲ ವಿಶೇಷಗಳು ಶ್ರೀಮದ್ ಭಾಗವತ ಮಹಾಭಾರತ ಎಲ್ಲ ಅಡಗಿರೋ ಶ್ಲೋಕ ವನಮಾಲಿ ಗದಿ ಶಾರ್ಗಿ ಶಂಖಿ ಚ ನಂದಕಿ ಶ್ರೀಮಾನ್ ನಾರಾಯಣೋ ವಿಷ್ಣು ವಾಸುದೇವೋ ವಿರಕ್ಷತು ಭಗವಂತ ಕಾಪಾಡ್ತಾನೆ ಇದರಲ್ಲಿ ಯಾವ ಶ್ರೀರಾಮದಲ್ಲಿ ಏನಿಲ್ಲ ನೋಡಿ ಕೃಷ್ಣಾವತಾರದಲ್ಲೂ ಒಂದು ಶಬ್ದ ಬರ್ತದೆ ಅಪರಾಜಿತ ಆಯುರ್ವೇದಿಕ್ ಔಷಧಿ ತಯಾರು ಮಾಡುವ ಪಂಡಿತರು ಈ ಶ್ಲೋಕ ಈ ಒಂದು ಶ್ರೀರಾಮವನ್ನು ಹೇಳಿ ಔಷಧಿ ಅರೆದದ್ದರಿಂದ ಅನೇಕ ರೋಗಗಳು ಇವತ್ತಿಗೂ ಗುಣವಾಗ್ತವೆ ಅಂತ ಚರಕ ಸಂಹಿತೆಯಲ್ಲಿ ಸುಶ್ರುತ ಸಂಹಿತೆಯಲ್ಲಿ ಬರೆದಿದ್ದಾರೆ ಮನೆಯಲ್ಲಿ ಹೆರಿಗೆ ಸುಲಭವಾಗದೇ ಇದ್ದರೆ ಆ ಹೆರಿಗೆ ಮನೆಯ ಕೋಣೆ ಬಾಗಿಲಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೇಳ್ತಿದ್ರು ಅಂತ ಬಾಣಭಟ್ಟ ತನ್ನ ಕಾದಂಬರಿಯಲ್ಲಿ ಹೇಳ್ತಾನೆ ಎಲ್ಲ ರೋಗಗಳಿಗೆ ಔಷಧ ವಿಷ್ಣು ಸಹಸ್ರನಾಮ ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮಾಪ್ನುಯಾತ್ ಧರ್ಮಾರ್ಥಿ ಪ್ರಾಪ್ನುಯಾತ್ ಧರ್ಮಂ ಅರ್ಥಾರ್ಥಿ ಚಾರ್ಥವಾಪ್ನುಯಾತ್ ಕಾಮಾನವಾಪ್ನುಯಾತ್ ಕಾಮಿ ರೋಗಾರ್ಥೋ ಮುಚ್ಚತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್ ಫಲಶ್ರುತಿ ಹೇಳ್ತಾರೆ ಭಗವಂತನೆನಿಸಿಕೊಂಡವರಿಗೆ ಶಾಸ್ತ್ರನಾಮ ಹೇಳೋರಿಗೆ ನ ಕ್ರೋಧೋ ನ ಸಮಾತ್ಸರ್ಯಂ ನ ಲೋಭೋ ನ ಶುಭಾಮತಿ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಪುರುಷೋತ್ತಮೆ ಕಾಮಕ್ರೋಧಗಳೆಂಬ ರೋಗ ಬಿಟ್ಟು ಹೋಗೋದಕ್ಕಿಂತ ದೊಡ್ಡ ಔಷಧಿ ಏನಿದೆ ಹೇಳಿ ಇವತ್ತು ಜಗತ್ತನ್ನು ಪೀಡಿಸ್ತಾ ಇರುವುದು ಕ್ಷೋಭ ಉಂಟು ಮಾಡುವುದು ಹಿಂಸೆ ಮಾಡ್ತಾ ಇರುವುದು ಎಲ್ಲ ಕಡೆಯಲ್ಲಿ ಜನ ಆರ್ತ ಶಬ್ದವನ್ನು ಮಾಡಿ ಅಯ್ಯೋ ಇವರು ಬಂದ್ರಲ್ಲ ಇವರು ಬಂದ್ರಲ್ಲ ಇಂಥ ಇದ್ದಾರಲ್ಲ ಇವ್ರು ಹಾಳಾಗಲಿ ಅಂತ ಶಾಪ ಹಾಕುವುದು ಅದೆಲ್ಲದರ ಮೂಲ ಇವತ್ತು ಕಾಮಕ್ರೋಧಗಳು ಹಿಡ್ಕೊಂಡಿದೆ ಭೂಮಿ ನನಗೆ ಇರಲಿ ಅಧಿಕಾರ ನನಗೆ ಇರಲಿ ಶಸ್ತ್ರ ನನಗೆ ಇರಲಿ ಸೈನ್ಯ ನನಗೆ ಇರಲಿ ಎಲ್ಲ ನನಗೆ ಇರಲಿ ವಿಷ್ಣು ಸಹಸ್ರನಾಮವನ್ನು ಅರ್ಥವತ್ತಾಗಿ ಹೇಳುವುದರಿಂದ ನ ಕ್ರೋಧೋ ನ ಚಮಾತ್ಸರ್ಯಂ ನ ಲೋಭೋ ನ ಅಶುಭಾಮತಿ ಇನ್ನೊಬ್ಬರ ಬಗ್ಗೆ ಕೆಟ್ಟ ಚಿಂತನೆ ಎಲ್ಲವೂ ಹೋಗಿಬಿಡುತ್ತೆ ಇಂಥ ವಿಷ್ಣು ಸಹಸ್ರನಾಮವನ್ನು ಜಾತಿ ಕುಲ ಲಿಂಗಭೇದವಿಲ್ಲದೆ ಎಲ್ಲರೂ ಜಪಿಸಬಹುದು ಅದನ್ನು ಅಲ್ಲಿಯೇ ಫಲಶ್ರುತಿಯಲ್ಲಿ ಹೇಳಿದ್ದಾರೆ ಮಂತ್ರೂಪದಲ್ಲಿ ಹೇಳುವಾಗ ಅಧಿಕಾರ ಬೇಕು ವಿಷ್ಣು ಸಹಸ್ರನಾಮ ಜಪೇ ವಿನಿಯೋಗ ಜಪ ಅಂತೂ ಹೇಳ್ತೇವೆ ಮಂತ್ರ ಅಂತಲೂ ಹೇಳ್ತೇವೆ ಮಂತ್ರ ಆವರ್ತನ ಮಾಡಬೇಕಾದರೆ ಅದಕ್ಕೆ ಕೀಲಕ ಅದೆಲ್ಲ ಪ್ರಾರಂಭದಲ್ಲಿ ಹೇಳ್ತಾರೆ ಅಥಧ್ಯಾನಂ ಅಸ್ಯ ಶ್ರೀ ವಿಷ್ಣೋರ್ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಚಂದ ಇದು ಮಂತ್ರ ಹೇಳಿದಾಗೆ ಅದರಲ್ಲಿ ಅಮೃತಾಂಶೋದ್ಭವೋ ಭಾನುರಿತಿ ಬೀಜಂ ದೇವಿಕೀರಂದನ ಸೃಷ್ಟೇತಿ ಶಕ್ತಿ ಆನಂದಂ ಪರಬ್ರಹ್ಮೇತಿ ಯೋನಿ ಇದೆಲ್ಲ ಹೇಳುವುದು ಮಂತ್ರ ಜಪ ಕಾಲದಲ್ಲಿ ಮಂತ್ರ ಜಪ ಮಾಡಬೇಕಾದ್ರೆ ಯೋಗ್ಯತೆ ತುಂಬ ಬೇಕು ಅದಿಲ್ಲದೆ ಇದ್ದವರು ಜಪರೂಪದಲ್ಲಿ ಹೇಳಿದರೆ ಸಾಕು ಸ್ತೋತ್ರ ರೂಪದಲ್ಲಿ ಹೇಳಿದರೆ ಸಾಕು ಭೀಷ್ಮ ಮಲ್ ಇದಕ್ಕೆ ಆಕ್ಷೇಪ ಮಾಡೋರು ಉತ್ತರ ಇಷ್ಟೇ ಭೀಷ್ಮ ವಿಷ್ಣು ಸಹಸ್ರನಾಮವನ್ನು ಹೇಳುವಾಗ ಸ್ನಾನ ಮಾಡಿದ್ದೇನೆ ಆಚಮನ ಮಾಡಿದ್ದೇನೆ ಐವತ್ತಾರು ದಿವಸ ಮಲಮೂತ್ರ ವಿಸರ್ಜನೆ ಮಾಡಿದ್ನಲ್ಲ ಮೈಯೆಲ್ಲ ತೊಳ್ಕೊಂಡಿದ್ದಾನೆ ಇಲ್ಲ ಅವನಿಗಿಂತ ಹೀನ ಸ್ಥಿತಿಯಲ್ಲಿದ್ದೇವೆಯೇ ನಾವು ನೋಡಿ ಯಾರೂ ಶರಪಂಚರದಲ್ಲಿ ಮಲಗಿಲ್ಲ ಆದ್ದರಿಂದ ಅವರಿವರು ಮಾತನ್ನು ಕೇಳಬೇಡಿ ವಿಷ್ಣು ಸಹಸ್ರನಾಮ ಪಡಿಸುವುದಕ್ಕೆ ಭಕ್ತಿ ಇದ್ದವರೆಲ್ಲರೂ ಅಧಿಕಾರಿಗಳು ಅದನ್ನು ಜಪರೂಪದಲ್ಲಿ ಸ್ತೋತ್ರ ರೂಪದಲ್ಲಿ ಹೇಳ್ಬೋದು ನಾಮಾವಳಿ ರೂಪದಲ್ಲಿ ಒಂದೊಂದೇ ಓಂ ವಿಶ್ವಸ್ಮೈ ನಮಃ ಓಂ ವಿಷ್ಣವೇ ನಮಃ ಓಂ ಷಟ್ಕಾರಾಯ ನಮಃ ಇದು ಒಂದೊಂದೇ ಓಂಕಾರ ಹೇಳಿಕೊಂಡು ಪ್ರಾರಂಭದಲ್ಲಿ ಕೊನೆಯಲ್ಲಿ ಸೇರಿಸಿ ಸಂಪುಟಿತ ಮಾಡಿ ಹೇಳುವುದರಿಂದ ವಿಶೇಷವಾದ ಧ್ಯಾನ ಬರ್ತದೆ ಎಲ್ಲಿ ಬೇಕಂದ್ರಲ್ಲಿ ನಿಲ್ಲಬಹುದು ಆ ಭಗವಂತನ ಅನೇಕ ಗುಣಗಳಲ್ಲಿ ಒಂದೊಂದು ಕಡೆಯಲ್ಲಿ ಯಾನೇ ಗೌಣಾನಿ ನಾಮಾನಿ ಮನಸ್ಸು ಹಕ್ಕಿಬಿಟ್ರೆ ಅದೊಂದೊಂದನೇ ಧ್ಯಾನ ಮಾಡ್ತಾ ಇರ್ಬೋದು ರಾಮಾಯಣ ಮಹಾಭಾರತ ಭಾಗವತ ಎಲ್ಲವೂ ಇಲ್ಲಿ ಒಂದಕ್ಕೊಂದಕ್ಕೆ ಸಂಬಂಧಪಟ್ಟು ಬರ್ತವೆ ವಿದ್ವಾಂಸರಿಂದ ಕೇಳಬೇಕು ಮನೆಯಲ್ಲಿ ಜಪ ಮಾಡಬೇಕು ಇಂಥ ವಿಷ್ಣು ಸಹಸ್ರನಾಮವನ್ನು ಪಡೆದ ಭಾರತ ದೇಶವೇ ಶ್ರೇಷ್ಠ ನಾವೇ ಧನ್ಯರು ಅದನ್ನು ನಿತ್ಯವೂ ನಾವು ಭಕ್ತಿಯಿಂದ ಪಠಿಸಿದರೆ ಸಕಲ ಪುರುಷಾರ್ಥಗಳು ಪ್ರಾಪ್ತಿಯಾಗ್ತವೆ